ಏರ್ಪಾಡು ಮಾಡಿ ಕೊಡ್ತಿದ್ದ ತಾನು ದೂರ ನಿಲ್ತಿದ್ದ ಅಸ್ಪೃಶ್ಯ ನಿಷಾದರನ್ನು ಮುಟ್ತಾ ಇರಲಿಲ್ಲ ಅವನು ಹೋಗಿ ರಾಮನನ್ನು ದರ್ಶನ ಮಾಡೋದಂದ್ರೇನು ನೊಂದು ಬೆಂದು ಭಯಭ್ರಾಂತನಾಗಿ ವಾಲಿ ಕಡೆಯಿಂದ ಏಟು ತಿಂದು ಜೀವನದಲ್ಲಿ ಗತಿ ಕಾಣದೇ ಇದ್ದವನು ರಾಮ ನಿನಗೆ ನಾನು ಶರಣು ಅಂತ ಹೇಳುವ ಪ್ರಸಂಗವೆಲ್ಲಿ ಕಪೀಶ್ವರನಿಗೆ ನಿಷಾದ ಕಪಿ ಕುಲಪತಿ ಕಾಪಿ ಶಬರಿ ಕರ್ನಾಟಕದಲ್ಲಿದ್ಲು ಅವಳು ರಾಮನನ್ನು ಹುಡ್ಕೊಂಡು ಅಯೋಧ್ಯೆಯಲ್ಲಿ ಹೋಗ್ತಾ ಇದ್ಲು ಈ ಕುಶೇಲನ ಕಥೆ ಕೇಳಿದ್ದೀರಿ ಹೆಂಡತಿ ಬಲವಂತಕ್ಕೆ ಹೋರ್ ಬಂದರ್ನಲ್ಲಿ ಹುಟ್ಟಿದವನು ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ ಕಾಲ್ನಡಿಗೆಯಲ್ಲಿ ಎಷ್ಟು ಧೂಳು ಅವನ ಕಾಲಿನಲ್ಲಿ ಬಾಗ್ಲಲ್ಲಿ ಹೋಗಿ ಹಿಂದೂ ಹಿಂದೂ ಈ ಕಡೆ ಆ ಕಡೆ ನೋಡ್ತಾ ಒಳಗೆ ಹೋಗೋಣ ಬೇಡವೋ ಯಾರು ಹೊಡಿತಾರೋ ದುಷ್ಟ ಕಳ್ಳ ಬಂದಿದ್ದಾನೆ ಅಂತ ಬಡವರು ನೋಡಿದ್ರೆ ಕಳ್ಳರು ಅಂತ ತಿಳ್ಕೊಳ್ತಾರೆ ಹರಕು ಬಟ್ಟೆ ಅವ್ರು ನೋಡಿದ್ರೆ ನಾಯಿಗಳು ಬಗಳೋಕೆ ಶುರು ಮಾಡ್ತವೆ ಮನುಷ್ಯರಲ್ಲಿ ಸಾತ್ವಿಕನಾಗಿದ್ದರು ಭಿಕ್ಷಕ ರೂಪದಲ್ಲಿ ಒಬ್ಬ ಹರಕು ಅವನು ಬಂದರೆ ನಾಯಿಯೂ ಬೊಗಳುತ್ತದೆ ನೋಡುತ್ತೀರಿ ಜೀವನದಲ್ಲಿ ಬ್ರಾಹ್ಮಣ ಇವನು ಅವನು ನಿಷಾದ ಇನ್ನೊಬ್ಬ ಕಪಿಕುಲವತಿ ಇನ್ನೊಬ್ಬಳು ಶಬರಿ ಜಾತಿ ಭೇದ ನೋಡಲಿಲ್ಲ ಭಗವಂತ ಕುಚೇಳ ಕುಬ್ಜಾಸ ವ್ರಜ ಯುವತಯೋ ಮಾಲ್ಯ ಕೃದಿದೀ ವ್ರಜಯುವತೆಯ ಜಾತಿಯಲ್ಲಿ ಸ್ತ್ರೀಯರು ನಿಕೃಷ್ಟವಾಗಿ ಕಾಣ್ತಾ ಇದ್ರು ಒಂದು ಕಾಲದಲ್ಲಿ ಇವತ್ತು ಕಾಣ್ತಾ ಇದ್ದಾರೆ ಸ್ತ್ರೀಯರ ಮೈಯಲ್ಲಿ ಕೊಳೆ ಕಸ ತುಂಬಿದೆ ತಿಂಗಳಲ್ಲಿ ಮೂರು ಸಲ ಋತುಮತಿಯರಾಗ್ತಾರೆ ಆದ್ದರಿಂದ ಕೊಳೆ ತುಂಬಿದೆ ಅಂತ ಒಂದು ಭಾವನೆ ಯಾಕೆ ಗಂಡಸರ ಶರೀರದಲ್ಲಿ ಕೊಳೆ ತುಂಬಿಲ್ಲವೆ ಕೊಳೆ ಹೃದಯದಲ್ಲಿಯೇ ತುಂಬಿದೆ ಶರೀರದಲ್ಲಿ ನವದ್ವಾರೇ ದೇಹಿ ನೈವ ಕುರುವನ್ನ ಕಾರೆಯನ್ನೇ ಉಪನಿಷತ್ತುಗಳನ್ನು ಓದಿದರೆ ನಿಮಗೆ ಹುಚ್ಚು ಬಿಟ್ಟು ಹೋಗ್ತದೆ ಏನೋ ಕರ್ಮದಿಂದ ಜನ್ಮದಿಂದ ಭಗವಂತ ಒಬ್ಬನು ಸ್ತ್ರೀ ಮಾಡ್ತಾನೆ ಒಬ್ಬರು ಪುರುಷ ಮಾಡ್ತಾನೆ ಒಬ್ಬರು ಐಶ್ವರ್ಯವಂತರಾಗ್ತಾರೆ ಒಬ್ಬರು ಬಡವರಾಗ್ತಾರೆ ಆದರೆ ಜೀವಾತ್ಮನ ಆಕಾರ ಮಾತ್ರ ಒಂದೇ ಇರುತ್ತೆ ಜ್ಯೋತಿ ಸ್ವರೂಪದಲ್ಲಿ ಅದನ್ನು ನೋಡ್ತಾನೆ ಭಗವಂತ ಅಮೀಷಾಂ ನಿಮ್ನತ್ವಂ ವೃಷಗಿರಿಪತೇ ಉನ್ನತಿಮಪಿ ಇದನ್ನು ನೋಡಿದ್ದು ಜಯಾದೇವಿ ಏನ್ರಿ ನೀವು ಎತ್ತರದಲ್ಲಿ ಕೂತು ಬಿಟ್ಟಿದ್ದೀರಿ ಏಳು ಬೆಟ್ಟದ ಮೇಲೆ ಹುಳ ಅಂತ ಇವರೆಲ್ಲ ಕೆಳಗಿದ್ದಾರೆ ಬೇರೆ ಬೇರೆ ಜಾತಿಯವರು ಅವರು ಬರೋದು ಹಾಗೆ ಮೇಲಕ್ಕೆ ಹೋಗಿ ನೀವು ಅದು ಮುಂದಿನ ದಶಕದಲ್ಲಿ ನೀವೇ ಹೋಗಿ ಮೇಲಕ್ಕೆ ದಶಾವತಾರವನ್ನು ಮಾಡಿ ಸ್ವಲ್ಪ ಹಿಂದೆ ಮುಂದೆ ನೋಡಿದ ಭಗವಂತ ದಯಾದೇವಿ ಹೇಳಿ ಅಪಡಿಯಾನಾಲ್ ನಾನೇ ಪೋಯಿ ಎಡ್ತುಂಡು ಬರುವೆ ಎಂಬುದಾಗಿ ಬೆಟ್ಟವನ್ನು ಬಿಟ್ಟಳು ದಯಾರೂಪ ಕಬ್ಬಿನ ಸಕ್ಕರೆ ಹಾಲಿನ ರೂಪದಲ್ಲಿ ಕೆಳಗೆ ಹರಿದು ಬಂದು ಆ ಭಕ್ತರನ್ನೆಲ್ಲ ಅಪಾಯವಿಲ್ಲದಂತೆ ಕೊಚ್ಚಿಕೊಂಡು ಮೇಲಕ್ಕೆ ಎತ್ತಿ ಎತ್ತಿ ಎತ್ತಿ ತಂದು ವೆಂಕಟೇಶ್ವರನ ಪಾದದಲ್ಲಿ ನಿಲ್ಲಿಸಿಬಿಟ್ಟಳು ಹಾಗೆ ಕಣ್ಣಲ್ಲಿ ನೀರು ಬರೋದು ನೋಡಿ ಪ್ರಳಯ ಜಲಧಿ ಸಮುದ್ರ ಭಗವಂತನ ಕೋಪರೂಪವಾದದ್ದು ಇದು ದಯಾ ಪ್ರವಾಹ ಒಂದು ಇರುವೆ ಎಲ್ಲೋ ಇರುತ್ತೆ ಇರುವೆ ಮೇಲಕ್ಕೆ ಬರೋಕ್ಕಾಗೋದಿಲ್ಲ ಅದಕ್ಕೆ ಅಪಾಯವಿಲ್ಲದಂತೆ ಮೇಲಕ್ಕೆ ದಯಾ ಪ್ರವಾಹ ರೂಪದಲ್ಲಿ ಭಗವಂತ ದಯೆ ಮೇಲಕ್ಕೆ ಎತ್ಕೊಂಡು ಬಂದು ವೆಂಕಟೇಶ್ವರನ ಪಾದದಲ್ಲಿ ಬಿಟ್ಟು ಕುಂಟನಿಗೆ ಕುರುಡನಿಗೆ ದರ್ಶನ ಕೊಟ್ಟಂತೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಸೀಳು ಪ್ರವಾಹವೆಂಬುದು ಪ್ರಭೂತೈ ಸ್ರೋತೋಭಿ ಪ್ರಸಭಂ ಅನುಕಂಪೇ ಸಮಯಸಿ ಸಮಯಸಿ ಭಗವಂತನ ಪಾದದ ಮಟ್ಟಕ್ಕೆ ಭಕ್ತರನ್ನು ತಂದು ಸಮವಾಗಿ ನಿಲ್ಲಿಸಿಬಿಡ್ತೀಯೇ ತಾಯಿ ಪ್ರಭೂತೈ ಸ್ರೋತೋಭಿ ಸ್ರೋತಸ್ಸು ಅಂದರೆ ಒಂದು ಸೀಳು ಪ್ರವಾಹ ಎಲ್ಲ ಕಡೆ ತಿರುಪತಿಯಿಂದ ಪ್ರವಾಹ ಹರಿದು ಬಂದು ಬಂದು ಬಂದು ಎಲ್ಲರನ್ನ ಭಕ್ತರನ್ನ ಕರ್ಕೊಂಡು ಹೋಗಿ ಭಗವಂತನ ಪಾದಕ್ಕೆ ನಿಲ್ಲಿಸ್ತಾಳಂತೆ ತಾಯಿ ಅತಿ ಕೃಪಣೋಪಿ ಜಂತು ಅದು ನೆನ್ನೆ ಇದು ಆರನೇ ದಶಕದಲ್ಲಿ ಮೊದಲನೇ ಪದ್ಯ ಅತಿ ಕೃಪಣೋಪಿ ಜಂತು ಅಧಿಗಮ್ಯದಯೇ ಭವತಿ ಅಶಿಚಿಲ ಧರ್ಮ ಸೇತು ಪದವೀಂ ರುಚಿರಾಮಚಿರಾತ್ ಅಮಿತ ಜಾಲಂ ಅತಿಲಂಗ್ಯ ಭವಾಂಬು ನಿಧಿಂ भवति वृषाचलेशपदपत्तननित्यधनी कुन्तलवराळि के अतिकृपणोऽपि जन्तुः अधिगम्य दये भवतीम् अशिथिलधर्मसेतुपदवीं रुचिरामचिरात् अमितमहोर्मिजालम् अतिलङ्घ्य भवाम्बुनिधिम् भवति वृषाचलेश पदपत्तननित्यधनी ಅಲ್ಲಿ ಹೇಳಿದ ಭಾವ ಮುಂದುವರೆಸ್ತಾರೆ ಅತಿ ಕೃಪಣೋಪಿ ಜಂತು ಕೃಪಣರಂದ್ರೆ ಯಾರು ಏನೂ ಇಲ್ಲದೆ ಇದ್ದವರು ಎಲ್ಲ ಇದ್ದು ಏನೂ ಇಲ್ಲ ಅಂತ ಹೇಳೋರು ಕೃಪಣರು ಏನು ಕಾರ್ಪಣ್ಯ ಅಂತ ಹೇಳ್ತೇವೆ ನಮ್ಮಲ್ಲಿ ಏನೂ ಇಲ್ಲ ಹೇಳ್ತೀರಾ ಬುದ್ಧಿ ಇಲ್ಲವೇ ಹೇಳಿ ದೇವರಲ್ಲಿ ಶರಣಾಗತಿ ಮಾಡೋಕೆ ನಮ್ಮಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋ ಭಾವ ಅನುಸಂಧಾನ ಮಾಡಬೇಕು ಆದರೆ ಈ ದೇವರು ನಿಮ್ಗೆ ಏನು ಅನ್ಯಾಯ ಮಾಡಿದ್ದಾನೆ ಹೇಳಿ ಯಾರು ಒಬ್ಬರದ್ದು ನಿಂತ್ಕೊಳ್ಳಿ ನನಗೆ ಅನ್ಯಾಯ ಮಾಡಿದ್ದಾನೆ ದೇವರು ಅಂತ ಹೇಳಿ ತಲೆ ಸೀಳು ಬಿಡ್ತೇನೆ ನಾನು ಕೋಪದಿಂದ ಹೇಳೋದಲ್ಲ ಭಗವಂತನನ್ನು ನೀವು ವಿನಾಕಾರಣ ದೋಷಣೆ ಮಾಡ್ತೀರಿ ಮಹಾಪರಾಧ ಎಲ್ಲರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ ಉಪಯೋಗ ಮಾಡುವುದಿಲ್ಲ ಮೆಂಟಲ್ ವಿಜ್ಞಾನಿಗಳು ಹೇಳ್ತಾರೆ ಆರ್ ಎನ್ ವರ್ಮಾ ಅಂತಿದ್ರು ನಿಮ್ಮ ಡೈರೆಕ್ಟ್ರು ಒಂದು ಕಾನ್ಫರೆನ್ಸಲ್ಲಿ ಹೇಳಿದರು ದೇವರು ಕೊಟ್ಟ ಮೆದುಳಿನ ಶಕ್ತಿಯಲ್ಲಿ ಹತ್ತನೇ ಒಂದು ಭಾಗವನ್ನು ಕೂಡ ನಾವು ಉಪಯೋಗ ಮಾಡ್ತಿಲ್ಲ ಬಹಳ ದೊಡ್ಡ ಕಂಪ್ಯೂಟ್ರು ಈ ಕಿವಿಗಿಟ್ಕೊಂಡು ಕೇಳ್ತಾರಲ್ಲ ಈ ಮೊಬೈಲ್ ಅನ್ನುವುದು ಅದು ಒಂದು ಸಣ್ಣ ಕಂಪ್ಯೂಟ್ರೆ ಅದರ ಶಕ್ತಿ ಅಪಾರವಾಗಿರುತ್ತೆ ಅದಕ್ಕೊಂದು ಮೆಮೊರಿ ಅಂತ ಇರುತ್ತೆ ಮೆನು ಅಂತ ಒಂದಿರುತ್ತೆ ಯಾರ್ಯಾರ್ದೋ ನಂಬರ್ ಜ್ಞಾಪಕ ಇಟ್ಕೊಳ್ಳುತ್ತೆ ಮಿಸ್ಡ್ ಕಾಲ್ಸ್ ಅಂತ ಬರುತ್ತೆ ನಮ್ಮಂಥವ್ರಿಗೇನು ಗೊತ್ತು ಒಂದು ಬಟನ್ ಒತ್ತಿ ಬಂದಿದ್ದು ರಿಸೀವ್ ಮಾಡೋದು ಗೊತ್ತು ಆಫ್ ಮಾಡೋದು ಗೊತ್ತು ನನ್ನ ಮಗಳು ಬೈತಾಳೆ ಇದು ಮೊಬೈಲ್ ಇಟ್ಕೊಂಡು ಏನು ಪ್ರಯೋಜನ ಅಂತ ನಾನು ಹೇಳಿದೆ ಇದು ಈ ಮೊಬೈಲ್ ಆದ್ದರಿಂದ ಅದು ಮೊಬೈಲ್ ಕೊಟ್ಟಿದ್ದಾರಮ್ಮ ನನಗೆ ಎಲ್ಲ ಕಡೆ ನನಗೆ ಓಡಾಡೋಕೆ ಬರೋದಿಲ್ಲ ನನಗೆ ಇದು ಬೇಡ ಇದು ಬಂಧನ ಗಡಿಯಾರವೂ ಬೇಡ ಇದು ಕಟ್ಟಿದ್ರೆ ಇವೆಲ್ಲ ಈ ಬಂಧನಗಳು ಕಿತ್ತು ಹಾಕಿಬಿಡ್ಬೇಕು ಅನಿಸುತ್ತೆ ಅದು ಶ್ರೀನಿವಾಸ ಐನವರು ಒಂದು ಸಲ ಬೈದು ಬಿಟ್ಟರು ಏನು ನಮ್ಮ ಜೊತೆಯಲ್ಲಿ ಮಾತಾಡ ಮಾತಾಡಬಾರ್ದು ಅಂತ ಮಾಡಿದ್ದೀರಾ ಅವ್ರು ಹಗಲೆಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕೆ ಒಂದು ಬೇಕು ಸ್ಥಾವರವಾದದ್ದು ಲ್ಯಾಂಡ್ ಲೈನ್ ಅಂತ ಒಂದಿದೆ ಪಾಪಿ ಅದು ನಮಗಿಂತ ಅದು ಇದ್ದ ಕಡೆ ಇಟ್ಟು ಹಾಗೆ ಇರುವೇನೋ ಹರಿಯೇ ನನ್ನ ದೊರೆ ಇಟ್ಟ ಕಡೆಯೇ ಇರುತ್ತೆ ರಿಪೇರಿ ಇಲ್ಲ ಅದು ಇದು ಹೋದ ಕಡೆ ಶನೀಶ್ವರ ಬಂದ ಹಾಗೆ ಅದು ಎರಡು ಬೇರೆ ಇಟ್ಟಿದ್ದೇನೆ ಶ್ರೀದೇವಿ ಭೂದೇವಿ ಇದ್ದ ಹಾಗೆ ಎರಡು ಕಡೆನೇ ಹಾಕೋಬೋದು ನೋಡಿ ಅದನ್ನು ಕೂಡ ಸರಿಯಾಗಿ ಉಪಯೋಗ ಮಾಡೋಕ್ಕೆ ಬರೋದಿಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಬೆಲೆಯ ಮೊಬೈಲ್ಗಳು ಇನ್ನೂ ಹೆಚ್ಚಿನ ಬೆಲೆ ಇದ್ದರೂ ಇರ್ಬೋದು ನನಗೆ ಗೊತ್ತಿಲ್ಲ ಟಿ ವಿ ಕೆಲಸ ಮಾಡುತ್ತಂತೆ ಅದು ಯಾವ ಯಾವ ಲೋಕಕ್ಕೆ ಬೇಕಾದರೂ ಹೇಳುತ್ತಂತೆ ಅಂಥದೊಂದು ಸಣ್ಣ ಯಂತ್ರವನ್ನೇ ಪರಿಪೂರ್ಣ ಹ್ಯಾಂಡಲ್ ಮಾಡೋಕೆ ಮನುಷ್ಯನಿಗೆ ಗೊತ್ತಿಲ್ಲ ಅವರಿಗೆ ಈ ತಲೆ ಅಂತ ಒಂದು ಕೊಟ್ಟಿದ್ದಾನಲ್ಲ ಭಗವಂತ ಅದರಲ್ಲಿ ಎರಡು ಭಾಗವಂತೆ ಈ ಕಡೆ ಆ ಕಡೆ ಈ ಬೈ ತಲೆ ತೆಗೆಯೋದು ಅದಕ್ಕೆ ಇದಕ್ಕಷ್ಟು ಪ್ರೊಡಕ್ಷನ್ ಅದಕ್ಕಷ್ಟು ಪ್ರೊಡಕ್ಷನ್ ಇಲ್ಲಿ ಪಿಚುಟ್ರಿ ಅಂತ ಒಂದು ಗ್ಲ್ಯಾಂಡ್ ಇದೆಯಲ್ಲ ತಲೆ ಹಿಂದೆ ಅದು ಭದ್ರವಾಗಿರಲಿ ಅಂತ ಪೂರ್ವ ಕಾಲದಲ್ಲಿ ತಲೆ ಬಾಚಿ ಜುಟ್ಟು ಕಟ್ಟಿಕೊಳ್ಳುವರು ಗಂಡಸರು ಹೆಂಗಸರು ಕೂಡ ಎಷ್ಟು ಅರ್ಥ ಇಟ್ಟಿದ್ದಾರೆ ನೋಡಿ ಪಿಚುಟ್ರಿ ಮನುಷ್ಯನ ಬೆಳವಣಿಗೆಗೆ ತುಂಬ ಮುಖ್ಯವಾದ ಗ್ಲ್ಯಾಂಡ್ ಅದು ಇಲ್ಲಿ ನೆತ್ತಿ ಖಾಲಿ ಬಿಡ್ತಾ ಇದ್ರು ಗಂಡಸರು ಈ ಜಾಗದಲ್ಲಿ ಯಾತಕ್ಕೆ ಅಂದರೆ ಸೂರ್ಯ ಆತ್ಮ ಜಗತಸ್ತಸ್ಥುಷಶ್ಚಾತ ಚಕ್ಷು ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರದ ಸೂರ್ಯ ಇಲ್ಲಿ ಬೀಳಬೇಕು ಬ್ರಹ್ಮರಂಧ್ರದ ಮೇಲೆ ಬೀಳಬೇಕು ಇದೆಲ್ಲ ಏನೋ ಒಂದು ಕ್ರಮದಲ್ಲಿಟ್ಟರು ಇದು ಎರಡು ಭಾಗ ಮಾಡಿದ್ದಾನೆ ದೇವರು ಬ್ರೈನು ಲೆಫ್ಟು ರೈಟು ಅದರಲ್ಲಿ ಎಡಗಡೆದು ಏನು ಮಾಡುತ್ತೆ ಬಲಗಡೆದು ಏನು ಮಾಡುತ್ತೆ ಎಲ್ಲ ಹೇಳಿದ್ರೆ ಅವರು ಆರ್ಯನ್ ವರ್ಮ ಒಂದು ಕಡೆ ನಾವು ಅಮೀಬಾ ಟ್ಯಾಡ್ಪೋಲ್ಸ್ ಗೊದುಮಟ್ಟೆಗಳು ಮೀನಿನ ಆಕಾರಕ್ಕೆ ಪೂರ್ವದಲ್ಲಿರುವ ರೂಪದಿಂದ ಹಿಡಿದು ಇವತ್ತಿನವರೆಗೆ ಎಷ್ಟು ಜನ್ಮಗಳನ್ನು ಎತ್ತಿದ್ದೇವೆಯೋ ಅಷ್ಟು ಜನ್ಮಗಳ ಅನುಭವಗಳನ್ನು ಮೆಮೊರಿ ರಿಕಾರ್ಡ್ ಮಾಡ್ತದಂತೆ ಒಂದು ಕಡೆ ಬ್ರೈನಿನಲ್ಲಿ ಅದು ಯಾವಾಗ ಗೊತ್ತಾಗುತ್ತೆ ಅಂತ ಅವರು ಯಾರೋ ಪ್ರಶ್ನೆ ಕೇಳಿದಕ್ಕೆ ಹೇಳಿದರು ಸಣ್ಣ ಹುಡುಗರು ಎಲ್ಲರೂ ಕೂತಿರ್ತಾರೆ ಜೈ ಅಲ್ಲಿ ಟಬಲ್ ಬಿಟ್ಟಿದ್ದೇನಪ್ಪ ನನ್ನ ಬ್ಯಾಗಿದೆ ಅಲ್ಲಿ ದೇವಸ್ಥಾನದಲ್ಲಿ ತಗೊಂಬ ಅಂದರೆ ಅವರು ಹೀಗೆ ಓಡ್ತಾರೆ ಮೀನು ಓಡಿದಂತೆ ಓಡ್ತಾರೆ ನೋಡಿ ಮೆಮೊರಿ ಆಫ್ ಫಿಶ್ ಅಂದರು ಅವರು ಆ ಮತ್ಸ್ಯದ ವಾಸನೆ ಹೋಗೋದಿಲ್ಲ ಹುಡುಗರಿಗೆ ಆ ಮೀನು ಹಾಕಿದ್ರೆ ನೆನಪು ಉಂಟಾಗುತ್ತೆ ಆ ಜಾಗದಲ್ಲಿ ನಾನು ಮೀನು ಅಂತ ಭಾವನೆ ಮಾಡ್ಕೊಂಡು ಹೋಗ್ತಾನೆ ಪಕ್ಷಿದ ಭಾವನೆ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿಂದ ಮನುಷ್ಯನ ತನಕ ಎಷ್ಟೊಂದು ಜನ್ಮದಲ್ಲಿ ಏನೇನು ಒಳ್ಳೆಯ ಕೆಟ್ಟದ್ದು ಅನುಭವಗಳಿವೆ the best of all of them are recorded in your brain ಅಂಥದ್ದೊಂದು ಕಂಪ್ಯೂ ಸೂಪರ್ ಕಂಪ್ಯೂಟರ್ ಇದು ಅದರಿಂದಲೇ ಸ್ವಲ್ಪ ಯೋಗದಲ್ಲಿ ಅದನ್ನು ಚಿಕಿತ್ಸೆ ಮಾಡಿಕೊಂಡವರಿಗೆ ರೈಟ್ ಬಟನ್ಸನ್ನು ಒತ್ತಿ ಬಿಟ್ಟರೆ ಜನ್ಮಾಂತರ ಸ್ಮರಣೆಗೆ ಬಂದು ಬಿಡುತ್ತೆ ಎಲ್ಲೆಲ್ಲಿ ಗುರು ಕೃಪೆ ಪಡ ಒಂದು ಬ್ರೈನ್ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಸಾಕು ನಾವು ಅದನ್ನು ಕೂಡ ನಾವು ಸರಿಯಾಗಿ ಉಪಯೋಗ ಮಾಡೋದಿಲ್ಲ ದೇವರು ಬ್ರೈನ್ ಕೊಡೋದಕ್ಕಿಂತ ಏನು ಕೊಡ್ಬೋದು ಯೋಚನೆ ಮಾಡಿ ದೇವರು ಕೊಡಬಹುದಾದ ದೊಡ್ಡ ಶಿಕ್ಷೆ ಅಂದರೆ ಏನು ಅಂದರೆ ಹುಚ್ಚು ಬ್ರೈನ್ ಇದ್ದರೂ ಉಪಯೋಗ ಬರಬಾರದು ಬಾವಿ ಇರ್ಬೋದು ಆ ನೀರು ಉಪಯೋಗಕ್ಕೆ ಬರಬಾರದು ಐಶ್ವರ್ಯ ಇರಬೇಕು ಉಪಯೋಗ ಬರಬಾರದು ಸಕ್ಕರೆ ಮೂಟೆ ಇರಬೇಕು ತಿನ್ನೋ ಬರಬಾರ್ದು ಕೊಟ್ಟದ್ದನ್ನು ಉಪಯೋಗ ಮಾಡದೇ ಇರುವಂಥ ದೇವರೇನು ನಮ್ಮ ಕೈ ಕಾಲು ಮುರಿದು ಕೂರಿಸ್ತಾನೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಕೊಟ್ಟದ್ದನ್ನು ಚೆನ್ನಾಗಿ ಉಪಯೋಗಿಸೋಣ ಮಹಾರಾಯರೇ ಅವನು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅವನು ಕಂಪ್ಲೇಂಟ್ ಹೇಳಬೇಡಿ ಅದಿ ಕೃಪಣೋಪಿ ಜಂತು ಕೃಪಣ ಅಂತಾನೆ ಕಾಲಿಲ್ಲ ಅಂತಾನೆ ಕಾಲು ಕೊಟ್ಟರೆ ಯಾಕೋ ಇವತ್ತು ಹೊಟ್ಟೆ ಉಬ್ಬರಿಸ್ಕೊಂಡಿದೆ ಅಂತಾನೆ ಹೊಟ್ಟೆ ಬುಬ್ಬರಿಸ್ತಾ ಇದ್ರೆ ಹಸಿವಾಗ್ತಾ ಇದೆ ಹೋಗೋಕ್ಕಾಗೋಲ್ಲ ದೇವಸ್ಥಾನಕ್ಕೆ ಅಂತಾನೆ ಹಸಿವು ಹಿಂಗಿದ್ರೆ ಯಾರೋ ಬರ್ತಾರೆ ಅಂತ ಕುಂಟ್ ನೆಪ ಹೇಳ್ತಾನೆ ಈ ಕುಂಟ್ ನೆಪಗಳನ್ನು ದೇವರು ಕೊಡಲಿಲ್ಲ ನಾವೇ ಮಾಡ್ಕೊಳ್ತೇವೆ ಅತಿ ಕೃಪಣೋಪಿ ಜಂತು ನನಗೇನು ದೇವರನ್ನು ಹೊಂದುವುದಕ್ಕೆ ನನಗೆ ಸಲಕರಣೆ ಇಲ್ಲ ಸೌಕರ್ಯ ಇಲ್ಲ ಅಂತ ಹೇಳುವಾಗ ಅಧಿಗಮ್ಯ ದಯೇ ಭವತಿ ಅಮ್ಮ ತಾಯಿ ಭವತಿ ಪೂಜ್ಯಳೆ ದಯಾದೇವಿ ಅಧಿಗಮ್ಯ ನಿನ್ನನ್ನು ಹೊಂದಿ ಅಶಿಥಿಲ ಧರ್ಮ ಸೇತು ಪದವಿ ರುಚಿರಾಮಚಿರಾತ್ ಅಶಿಥಿಲ ಧರ್ಮ ಸೇತು ಪದವಿ ಧರ್ಮ ಸೇತು ಅಂದ್ರು ಏನು ಶಬ್ದ ಹಾಕಿದ್ದಾರೆ ನೋಡಿ ಮನುಷ್ಯರು ಕಟ್ಟುವ ಸೇತುವೆ ಒಡೆಯಬಹುದು ಎಂದೆಂದೂ ಶಿಥಿಲವಾಗದೇ ಇರುವ ಸೇತುವೆ ಯಾವುದು ಧರ್ಮ ಸೇತು ಪದವಿ ಔಷಧಂ ಜಗತ ಸೇತು ಸತ್ಯ ಧರ್ಮ ಪರಾಕ್ರಮ ಭಗವಂತನಿಗೆ ಸೇತು ಅಂತ ಹೆಸರು ಏಷ ಸೇತುಹು ಉಪನಿಷತ್ತಲ್ಲಿ ಹೇಳ್ತಾರೆ ಈ ಕಡೆ ದಡದಿಂದ ಆ ಕಡೆ ಹೋಗುವವರಿಗೆ ವೈಕುಂಠಕ್ಕೆ ಭಗವಂತನೇ ಸೇತುವೆ ರೂಪದಲ್ಲಿರ್ತಾನೆ ಬ್ರಹ್ಮಸೂತ್ರದಲ್ಲಿ ಸೇತು ಶಬ್ದವನ್ನು ಚರ್ಚೆ ಮಾಡ್ತಾರೆ ಸಿನೋತಿ ಸ್ವಸ್ಮಿನ್ ಇತಿ ಸೇತು ಸೇತು ಶಬ್ದಕ್ಕೆ ಅರ್ಥ ತನ್ನಲ್ಲಿ ಯಾವುದು ಬಂಧಿಸಿಟ್ಟುಕೊಳ್ತದೆಯೋ ಅದು ಸೇತು ಒಡೆಯುವುದು ಸೇತುವಲ್ಲ ಸೇರಿಸುವುದು ಸೇತು ಯಾವನೊಬ್ಬ ನನಗೇನು ಗತಿ ಇಲ್ಲ ಅಂತ ಹೇಳಿದರೂ ಕೂಡ ಅಮ್ಮ ನಿನ್ನನ್ನು ಹೊಂಡಿದರೆ ಅಶಿಚಿಲ ಧರ್ಮ ಸೇತು ಪದವೀಂ ರುಚಿರಾಮ ಚಿರಾತೆ ರುಚಿರಾಮ್ ತುಂಬ ಸುಂದರವಾದ ಸೇತು ಧರ್ಮದಲ್ಲಿ ರುಚಿ ಉಂಟಾಗ್ತದೆ ದಯಾದೇವಿ ಮಾಡುವ ಮೊದಲನೇ ಕೆಲಸ ಅಂದರೆ ಧರ್ಮದಲ್ಲಿ ರುಚಿಯನ್ನು ಉಂಟು ಮಾಡ್ತಾಳೆ ಅವ್ರು ಹೇಳಿದರು ಭಟ್ರು ಇಷ್ಟೊತ್ತು ನಾಳೆ ಹೇಳ್ತೇನೆ ಅಂದರೆ ಈಗ ಬಂದ್ಬಿಡ್ತು ಬಾಯಿಲಿ ನೋಡಿ ದಯಾದೇವಿ ಈ ದೇವಸ್ಥಾನಕ್ಕೆ ನಾಲ್ಕು ಕಡೆಯಲ್ಲಿ ಗೋಪುರ ಕಟ್ತಾರಂತೆ ಶ್ರೀರಂಗಕ್ಕೆ ಮಾಡಿದ ಹಾಗೆ ಅವರ ಹೃದಯದಲ್ಲಿ ಹೊಕ್ಕು ಅವ್ರು ಹೇಳಿದ್ರು ಹೋದ ಸಲ ಉಪನ್ಯಾಸದಲ್ಲಿ ಬಂದಾಗ ಇದು ಅನೌನ್ಸ್ ಆಯಿತು ಈಗ ಇಲ್ಲಿ ತನಕ ಬಂದಿದೆ ನೋಡಿ ಅಂದರು ಅದು ನನಗೆ ಗಮನಕ್ಕೆ ಬರಲಿಲ್ಲ ನಾವೆಲ್ಲ ಬರೀ ನೆಪ ಅವನಿಗೂ ಬೇಕು ಪ್ರಾಕಾರ ಕಟ್ತಾನೆ ಗೋಪುರ ಕಟ್ತಾನೆ ಈ ಕಲಿಯುಗದಲ್ಲಿ ಎಲ್ಲ ದೇವಸ್ಥಾನಗಳು ಬೀಳುವ ಸ್ಥಿತಿಯಲ್ಲಿರುವಾಗ ಒಂದೊಂದಾಗಿ ಮೇಲೆ ಮೇಲೆ ಕೆಬ್ಬಿಸ್ತಾನೆ ಕೊಡಬೇಕು ಅಂತ ಬುದ್ಧಿ ಬರ್ತದೆ ದಯಾದೇವಿ ನಿಮ್ಮಲ್ಲಿ ಅಂಕುರವಾಗಿದ್ದರೆ ಅಶಿಥಿಲ ಧರ್ಮ ಸೇತು ಪದವೀಂ ರುಚಿರಾಮಚಿರಾತಿ ಅಚಿರಾತಿ ಬೇಕನೆ ರುಚಿರಾಮ್ ತುಂಬ ಮಂಗಳಕರವಾದದ್ದನ್ನು ಧರ್ಮಸೇತು ಪದವಿಯನ್ನು ಕೊಡ್ತಾನೆ ಧರ್ಮಸೇತು ಪದವಿ ಕೊಟ್ಟಿದ್ರಿಂದ ಏನಾಗ್ತದೆ ಈ ದಯಾದೇವಿ ಕೊಟ್ಟಿದ್ರಿಂದ ಅಮಿತ ಅತಿಲಂಗ್ಯ ಭವಾಂಬು ನಿಧಿಂ ಭವಾಂಬು ನಿಧಿ ಇದೊಂದು ಸಮುದ್ರ ಸಂಸಾರವೆಂಬ ಸಮುದ್ರ ಹುಟ್ಟಿ ಹುಟ್ಟಿ ಸಾಯುವ ಸಮುದ್ರ ಅಮಿತ ಮಹೋರ್ಮಿಜಾಲಂ ಊರ್ಮಿ ಅಲೆಗಳು ಬರ್ತವೆ ಅದರಲ್ಲಿ ಸಮುದ್ರದಲ್ಲಿ ಹೇಗೆ ಬರ್ತದೆ ನೋಡಿದ್ದೀರಾ ಮಹಾವೀಪುರದಲ್ಲಿ ಹೋಗಿ ಗೋಕರ್ಣದಲ್ಲಿ ಹೋಗಿ ನೋಡಿ ಆಳೆತ್ತರಕ್ಕೆ ಬರುತ್ತೆ ಮನುಷ್ಯನನ್ನು ಕೊಚ್ಚಿ ಬಿಡುತ್ತೆ ಅದು ಅಮಿತ ಮಹೋರ್ಮಿ ಜಾಲಂ ಅತಿಲಂಘ್ಯ ಭವಾಂಬು ನಿಧಿಂ ಭವತಿ ವೃಷಾಚಲೇಶ ಪದಪತ್ತನ ನಿತ್ಯಧರಿ ವೃಷಾಚಲೇಶ ಶ್ರೀನಿವಾಸನ ಪದಪತ್ತನ ದಿವ್ಯವಾದ ಊರಿದೆಯಲ್ಲ ವೈಕುಂಠ ಲೋಕ ಆ ಲೋಕವನ್ನೇ ಅನುಗ್ರಹ ಮಾಡ್ತಾಳದೆ ಆ ದೇವಿ ಆರಂಭದಲ್ಲಿ ಅತಿ ಅಧಿಕೃಪಣನಾಗಿದ್ದ ಈಗ ಕೊನೆಯಲ್ಲಿ ಧನಿ ಶಾಶ್ವತ ಧನ ಉಳ್ಳವನಾಗ್ತಾನೆ ತುಂಬ ಕಡುಬಡವನನ್ನ ತುಂಬ ಸಿರಿವಂತಳನ್ನಾಗಿ ಮಾಡಿಬಿಡ್ತಾಳೆ ದಯಾದೇವಿ ಆ ಸಿರಿ ಅಂದರೆ ಯಾವುದು ಭಗವಂತನ ದಯೆ ಮತ್ತೆ ಮತ್ತೆ ಹುಟ್ಟಿ ಬರದೇ ಇರುವಂತಹ ಸಂಸಾರದ ಪದವಿ ನೀಗುವಂತಹದ್ದು ಅದು ದೊಡ್ಡ ಐಶ್ವರ್ಯ ಹೊಸದಾಗಿ ಹಣ ಸಂಪಾದನೆ ಮಾಡದೆ ಅಂದ್ರೂ ಪರವಾಗಿಲ್ಲ ಖರ್ಚಿಲ್ಲದಂತಾದರೆ ಇದ್ದಿದ್ರಲ್ಲ ಐಶ್ವರ್ಯ ಪಡುವಂತೆ ಮತ್ತೆ ಮತ್ತೆ ಸಂಸಾರದ ಪದವಿಯನ್ನು ನೀಗುತ್ತಾಳೆ ತಾವದಾರ್ತಿಸ್ತದಾ ವಾಂಛ ತಾವನ್ಮೋಹಸ್ತದಾ ಸುಖಂ ಯಾವನ್ನಯಾತಿ ಶರಣಂ ತ್ವಾಮಶೇಷಾಖನಾಶನಂ ಅಕ್ರೂರ್ದೊಂದು ಮಾತು ಬರುತ್ತೆ ಇಂಥದ್ದು ಭಾಗವತದಲ್ಲಿ ಇದು ಭಾಗವತದ್ದಲ್ಲ ಬ್ರಹ್ಮದೇವನ ವಾಕ್ಯ ಒಂದು ಬರ್ತದೆ ಇಂಥದೇ ವಾಕ್ಯ ತಾವದಾರ್ತಿ ತದಾ ಎಲ್ಲಿ ತನಕ ಯಾವನ್ನಯಾತಿ ಶರಣಂತ್ವಾಂ ಭಗವಂತನನ್ನು ಶರಣು ಹೊಂದೋದಿಲ್ಲವೋ ಅಲ್ಲಿ ತನಕ ನಮಗೆ ದುಃಖ ತಪ್ಪೋದಿಲ್ಲ ಅಲ್ಲಿ ತನಕ ಬೇಕು ಎಂಬ ಬಯಕೆ ತಪ್ಪೋದಿಲ್ಲ ಅಲ್ಲಿ ತನಕ ಮೋಹ ತಪ್ಪೋದಿಲ್ಲ ಅಲ್ಲಿ ತನಕ ತಥಾ ಅಸುಖಂ ಯಾವನ್ನಯಾತಿ ಶರಣಂ ತ್ವಾಂ ಅಶೇಷ ಘನಾಶನಂ ನಮ್ಮ ಎಲ್ಲ ಪಾಪಗಳನ್ನು ಭಗವಂತನಲ್ಲಿ ಶರಣಾಗತಿ ಮಾಡಿಬಿಟ್ರೆ ನಮ್ಮ ಆರ್ತಿ ವಾಂಛೆ ಮೋಹ ಅಸುಖ ಎಲ್ಲ ಹೋಗಿಬಿಡುತ್ತೆ ಹಣ ಹಣ ಹಣ ಅಂತ ಬಾಯಿ ಬಿಡ್ತಾರಲ್ಲ ಪದವಿ ಪದವಿ ಪದವಿ ಅಂತ ಬಾಯಿ ಬಿಡ್ತಾರಲ್ಲ ಶರೀರ ಪತನಾವಧಿ ಅಲ್ಲಿಲ್ಲ ಶ್ಲೋಕ ಹುಡುಕಬೇಡಿ ಇದು ವೈರಾಗ್ಯ ಪಂಚಕದಲ್ಲಿದೆ ಇದು ಇದು ಈ ಕಂಪ್ಯೂಟರ್ ಅಂತ ಹೇಳಿದ್ವಲ್ಲ ಒಂದು ಬಟನ್ ಆಪರೇಟ್ ಮಾಡಿದ್ರೆ ಎಲ್ಲೆಲ್ಲೋ ಹೋಗುತ್ತೆ ಅದು ಯಾರೋ ಒಬ್ರು ಕೇಳಿದ್ರು ರಾಮಕೃಷ್ಣ ಅಂತ ಅವರು ಸಣ್ಣ ಹುಡುಗ ಪಾಪ he has bought all my books and CDs he is mad after me ಎಲ್ಲೆಲ್ಲಿ ಇಟ್ಟಿರ್ತೀರಿ ಸರ್ ಈ ವಿಷಯ ಎಲ್ಲೆಲ್ಲಿ ಬರುತ್ತೆ ಅಂತ ಕೇಳಿದ್ರು ಅವರನ್ನು ಕೇಳಿ ಶರೀರ ಪತನಾವಧಿ ಈ ಶ್ಲೋಕ ನೀವು ಸ್ಮರಣೆ ಮಾಡಬೇಕು ಐದು ಶ್ಲೋಕ ಇದು ವೈರಾಗ್ಯ ಪಂಚಕ ವಿದ್ಯಾರಣ್ಯ ಸ್ವಾಮಿಗಳು ವೇದಾಂತ ದೇಶಕರು ಒಟ್ಟಿಗೆ ಪಾಠ ಕಲಿತವರು ಕ್ಲಾಸ್ಮೇಟ್ಸ್ ಅವರು ವಿಜಯನಗರಕ್ಕೆ ರಾಜಗುರುಗಳಾದರು ರಾಜಗುರುಗಳಾಗಿ ಭೋಗ ಅನುಭವಿಸ್ಬೇಕು ಅಂತಲ್ಲ ನಮ್ಮ ಹಿಂದೂ ಸಂಸ್ಕೃತಿ ನಿಲ್ಲಿಸಬೇಕು ಅಂತ ಅವರಲ್ಲಿ ಹೋಗಿ ನಿಂತರು ವೇದಾಂತ ದೇಶಕರು ನಿಂತಿಚೆ ವೃತ್ತಿಯಲ್ಲಿದ್ದರು ಹಸಿ ಪದಾರ್ಥ ಅಕ್ಕಿ ಬೇಳೆ ಐದು ಸದ್ಗೃಹಸ್ಥರ ಮನೆಯಲ್ಲಿ ಭಿಕ್ಷೆ ತಂದು ಬೇಯಿಸಿ ತಿಂತಾ ಇದ್ದರು ಅಂತಹ ಪಂಡಿತರು ಯೋಗಿಗಳು ಭಗವದ್ಭಕ್ತರು ಅವರಿವರು ಪತ್ರ ಕೊಟ್ಟು ಕಳಿಸಿದರು ವಿದ್ಯಾರಣ್ಯರು ಹಿಂದೂ ಸಾಮ್ರಾಜ್ಯ ನಿಲ್ಲಿಸೋದಕ್ಕೆ ನಿನ್ನಂಥ ಅವರ ಸಹಾಯ ಬೇಕಪ್ಪ ನಿನ್ನಂಥ ಅವರ ವಿದ್ಯೆ ಪೋಲಾಗಬಾರದು ಹಕ್ಕ ಬುಕ್ಕರನ್ ಮೇಲೆ ಕೂರಿಸಿದ್ದೇನೆ ಅವರ ಆಸ್ಥಾನದಲ್ಲಿ ನೀನು ಪಂಡಿತನಾಗಿ ಬರಬೇಕು ವೇದಾಂದೇಶಕರು ಐದು ಶ್ಲೋಕವನ್ನು ಬರೆದು ಕಳಿಸಿದರು ಐದು ಶ್ಲೋಕದಲ್ಲಿ ಹೊಟ್ಟೆ ಹಸು ನೀಗೋದಿಕ್ಕೆ ಕಣದಲ್ಲಿ ಉದುರಿ ಬಿದ್ದ ಭತ್ತದ ಕಾಳು ಸಾಲದೆ ನೀರಿಡಿಕೆ ನೀಗಿಸೋದಕ್ಕೆ ಕೊಳದ ನೀರು ಸಚಲಂಕೆ ಮಂದಲಂ ಭವೇದನಲ ಮೌದರಂ ಬಾಧಿತು ಪಯಪ್ರಸೃತಿ ಪೂರಕಂ ಕಿಮುನಧಾರಕಂ ಸಾರಸಂ ಅಯತ್ನ ಮಲ್ಲಕಂ ಪದಿ ಪಟಚ್ಚರಂ ಕಚ್ಚರಂ ಯಾವ್ದೊಂದು ಬಟ್ಟೆ ತುಂಡು ಕೌಫಿನ ಸಾಕು ಹೊಟ್ಟೆಪಾಡಿಗೋಸ್ಕರವಾಗಿ ಸಿಕ್ಕ ಸಿಕ್ಕವರನ್ನೆಲ್ಲ ಆಶ್ರಯ ಮಾಡುವುದು ದುರೇಶ್ವರ ದ್ವಾರ ಬಹಿರ್ವಿತರ್ದಿಕ ದುರಾಸಿಕಾಯೈ ಸುಕೃತೋ ಯಮಂಜಲಿ ಅಯೋಗ್ಯರನ್ನ ಅಪ್ಪ ಇಂದ್ರ ಚಂದ್ರ ಅಂತ ಹೇಳ್ತಾ ಬಾಗಲು ತೆಗಿತಾರಿಯೇ ಥೂನ್ ನನ್ನ ಮೇಲೆ ಉಗಿತಾರಿಯೇ ಅಂತ ಕಾಯ್ಕೊಂಡು ಜಗಲಿ ಮೇಲೆ ಕೂಡುವಂಥ ದುಷ್ಟ ಪದವಿ ನೀಗಲಿ ಎಂಬುದಾಗಿ ಭಗವಂತನನ್ನ ಧ್ಯಾನ ಮಾಡ್ತೇನೆ ವಿದ್ಯಾರಣ್ಯ ನೀ ದೊಡ್ಡವನು ನೀ ಮಾಡೋ ಕೆಲಸ ನೀ ಮಾಡು ಹಾಕರು ಬೇಡ ಹೂ ಬುಕ್ಕರು ಬೇಡ ಯಾವ ಮಹಾರಾಜರ ಆಸ್ಥಾನಕ್ಕೂ ನಾ ಬರೋದಿಲ್ಲ ಅಂತ ಬರೆದು ಕೊಟ್ಟರು ಐದು ಶ್ಲೋಕಗಳನ್ನು ಅದರಲ್ಲಿ ಈ ಶ್ಲೋಕ ಕೇಳಿ ಇದರ ಲಾಲಿತ್ಯವನ್ನು ಕೇಳಿ ಶರೀರ ಪತನಾವಧಿ ಪ್ರಭು ನಿಷೇವಣ ಅಪಾದನಾಥ ಶರೀರ ಬೀಳೋ ತನಕ ಕೆಲವರು ಕೆಟ್ಟವರ ಸೇವೆಯನ್ನು ಮಾಡ್ತಾರೆ ಇಲ್ಲಿ ಸರ್ಕಾರ ಉರುಳಿದೆ ಒಬ್ಬರು ಡೆಲ್ಲಿಗೆ ಹೋಗಿದ್ದಾರೆ ಯಾಕಪ್ಪ ಡೆಲ್ಲಿಗೆ ಎಷ್ಟು ಸಲ ಹೋಗಿದ್ದೀರೋ ದೆಹಲಿಯಿಂದ ಹೊಸ್ತಿಲು ರಾಜಧಾನಿ ಹೊಸ್ತಿಲು ಅಲ್ಲಿ ಹೋಗಿ ಏನು ಮಾಡ್ತೀರಿ ನಿಮ್ಗೆ ಯಾಕ್ರಿ ಬೇಕು ಈ ಗೀತಾಪತಿ ಎಷ್ಟು ಜನ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಒಬ್ಬರಾದರೂ ಇಷ್ಟು ಡಿಗ್ರೇಡ್ ಆಗಿದ್ದಾರೆ ಯೋಚನೆ ಮಾಡಿ show me one prime minister has gone to this degraded extent Chandrashekhar ಅಂತಿದ್ರು ಗಂಭೀರವಾಗಿಯೇ ಇದ್ದರು ಇನ್ನು ಗುಜರಾಲ್ ಅಂತ ಒಬ್ಬರು ಇದ್ದಾರೆ ಅವರು ಚೆನ್ನಾಗಿದ್ದರು ಈ ಮಾಜುಗಳೇ ಬಹಳ ಜನ ಆಗಿ ಹೋದರು ಈ ಗ್ರೇಡ್ಗೆ ಯಾರೂ ಬರಲಿಲ್ಲ ಗ್ರಾಮ ಪಂಚಾಯತಿ ಚೇರ್ಮನ್ಗಿಂತ ಕಡೆ ಪದವಿ ಇದು ಯಾತಕ್ಕೆ ಬೇಜಾರು ಮಾಡ್ತೀವಿ ಅಂದರೆ ಎಷ್ಟು ಇವತ್ತು ಬಹಳ ದುಃಖಪಟ್ಟಿದ್ದೇನೆ ನಾನು ನನಗೆ ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ ಒಬ್ಬ ಮನುಷ್ಯ ಇಷ್ಟು ಹೀನ ಸ್ಥಿತಿಗೆ ಇಷ್ಟು ಹೀನ ಸ್ಥಿತಿಗೆ ಬೇಕು ಬೇಕು ಬೇಕು ಅವ್ರಿಗೂ ರೋಗಗಳಿಗೆ ಇಪ್ಪತ್ತೆಂಟಿದೆ ಅವ್ರು ಹೋಗದೇ ಮಠ ಇಲ್ಲ ಮತ್ತೊಂದು ಚರ್ಚ್ ಇಲ್ಲ ದರ್ಗಾ ಇಲ್ಲ ಎಲ್ಲ ಕಡೆ ಏನ್ರಿ ಬೇಕು ನಿಮಗೆ what do want the fellow does no both feet ಇದ್ದಿ ಗ್ರೇವ್ ಅಲ್ಲಲ್ಲ ನಾನು ಪುರಾಣದ ಉದಾಹರಣೆ ಕೊಡ್ತಿಲ್ಲ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ನೊಣ್ಮಣಲ್ ಎಕ್ಕಲಿಲ್ ಪಲರ್ ಉರುನಾಯಗಮಾಯ್ ಓಡ ಉಲೋಡನಾಂಡವರ್ ಆಳ್ವಾರ್ ಹೇಳಿದರು ನುಣ್ಣ ಮಳಲ್ ಎಕ್ಕಲಿಲ್ ಪಲರ್ ಸಮುದ್ರ ತೀರದಲ್ಲಿ ನುಣ್ಣಿಗಿರುವ ಮಳಲು ಕಾಲುಗಳನ್ನು ಬೇಕಾದರೆ ಎಣಿಸಬಹುದು ಬಯಸಿ ಬಯಸಿ ಅಧಿಕಾರವನ್ನು ಪಡೆದುಕೊಂಡು ಭ್ರಷ್ಟರಾಗಿ ಕೆಳಗೆ ಬಿದ್ದ ಮೇಲೆ ಎಷ್ಟು ಜನ ಹಪಾಹಪಿಸಿ ಅಧಿಕಾರ ಹೋಯ್ತಲ್ಲ ಅಂತ ಸಂಕಟಪಟ್ಟರು ಸತ್ತರು ಕೊನೆಯಲ್ಲಿ ಅಂಥವರನ್ನು ಮಾತ್ರ ಲೆಕ್ಕ ಇಟ್ಟು ಎಣಿಸೋದಕ್ಕಾಗೋದಿಲ್ಲ ಅಂದುಬಿಟ್ರು ತಿರುನಾರಣಂತಾಳ್ ಕಾಲಂ ಪೆರ ಚಿಂದಿತ್ತು ಈ ಭಗವಂತನ ಧ್ಯಾನ ಮಾಡಿ ರಾಮಕೃಷ್ಣ ಅಂತ ಧ್ಯಾನ ಮಾಡೋ ವಯಸ್ಸಿನಲ್ಲಿ ಅವ್ರು ನೋಡೋದು ನಮಗೆ ಅಯ್ಯೋ ನಿಮ್ಗೆ ಯಾಕ್ರಿ ಬೇಕು ಮಕ್ಕಳಿಗೆ ರಾಜ್ಯ ಬೇಕು ಅವರು ದುಡೀಲಿ ನೀವು ಯಾಕೆ ಮಾಡ್ತೀರಿ ನಿಮಗೆಲ್ಲರಿಗೂ ಮಕ್ಕಳಿದ್ದಾರೆ ನಮಗೂ ಮಕ್ಕಳಿದ್ದಾರೆ ಸತ್ಯವಾಗಿ ಹೇಳ್ತೇನೆ ನಾನು ಅಂಟಿಸಿಕೊಂಡಿಲ್ಲ ನಮ್ಮ ಕರ್ತವ್ಯ ಏನು ಅವ್ರಿಗೆ ಎಜುಕೇಷನ್ ಎಷ್ಟು ಮಟ್ಟಿಗೆ ಕೊಡಬೇಕು ಮಾಡಬೇಕು ಹೆಣ್ಮಕ್ಳಾದ್ರೆ ಮದುವೆ ಮಾಡಿಕೊಡಬೇಕು ಏನಾರು ಕಷ್ಟ ಸುಖ ಆಯಿತು ಹೇಳ್ಕೊಳ್ಳೋಕೆ ಬರ್ತಾರೆ ನಮ್ಮ ಕೈಲಾದದ್ದು ಒಳ್ಳೆ ಮಾತನ್ನು ಹೇಳ್ಬೋದು ಕಿಂಚಿತ್ ಪರಿಹಾರ ಕೊಡ್ಬೋದು ಸರ್ವರಕ್ಷಕ ಭಗವಂತ ನಾವು ಕಾಪಾಡ್ತೇವೆ ಅವ್ರು ಕಾಪಾಡ್ತಾರೆ ತೆಂಗಿನ ಮರ ಹತ್ತವನ್ನು ಎಷ್ಟು ದೂರ ಮೇಲೆ ಕತ್ತಿಸ್ತೀರಿ ಕೈ ಎಟ್ಕೋ ತನಕ ಹತ್ತಿಸ್ತೀರಿ ಇನ್ನೂ ಭ್ರಾಂತಿ ಹೋಗಲಿ ಏಣಿ ಮೇಲೆ ನೀವು ಹತ್ತಿ ಇನ್ನೂ ಮೇಲೆ ತನಕ ಹತ್ತಿಸ್ತಾ ಕೂತಿರೋದಂದ್ರೆ ಶಿರುಪಾಣಿ ಕೈ ಕೊಟ್ಟು ಶಿರಿಕಿರ ಈ ಸಮಾಚಾರ ಕೇಳಿದರೆ Americans will laugh Russians will laugh Japanese will the whole world will laugh ಅಪ್ಪ ನಾಚಿಕೆ ಅಂತ ಒಂದು ಮೂರು ಅಕ್ಷರದ ಪದಾರ್ಥವಿದೆ ಅಣ್ಣ ಮರ್ಯಾದೆ ಅಂತ ಒಂದಿದೆ ಇನ್ನು ಯಾತಕ್ಕೆ ಹೇಳ್ತೇವೆ ಅಂದರೆ ಇಲ್ಲಿ ದೇಶಕರು ಬರೆದಿರೋ ಶ್ಲೋಕ ಶರೀರ ಪತನಾವಧಿ ಶರೀರ ಬೀಳೋ ತನಕವೂ ಅವ್ರಿಗಿದೆ ಯೋಚನೆ ಪ್ರಭು ನಿಷೇವಣ ಪಾದನಾತಿ ನಿಷೇವಣ ಅಂತ ಸೇವಿಸುವುದು ತನಗಿಂತ ದೊಡ್ಡವರ ಮನೆ ಬಾಗಿಲಲ್ಲಿ ಹೋಗಿ ಕಾಯುವುದು ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲನು ನೋಡಿ ನಿನ್ನ ಮನೆ ಬಾಗಿಲು ಬೇಕಾದ್ರೆ ಕಾಯ್ತೀನಿ ಕಂಡವರ ಮನೆ ಕಂಡವರು ಅಂದ್ರೆ ಯಾರು ಕಾಣದೇ ಇದ್ದವರು ಕಂಡವರು ಅಂದ್ರೆ ನನಗೆ ಗೊತ್ತಿಲ್ಲ ಕಣ್ಣಿಗೆ ಇವತ್ತು ಬಿದ್ದರು ನಾಳೆ ಬೀಳ್ತಾರಿಯೋ ನಿನ್ನೆ ಬಿದ್ದಿದ್ದಾರಿಯೋ ಅಲ್ಲೋ ಗೊತ್ತಿಲ್ಲ ಪ್ರಭು ನಿಷೇವಣ ಅಪಾದನಾತಿ ಅಭಿಂಧನ ಧನಂಜಯ ಪ್ರಶಮದಂ ಧನಂ ದಂಧನಂ ಶರೀರ ಬೀಳೋ ತನಕ ದೊಡ್ಡವರು ಅಧಿಕಾರಸ್ಥರು ಅಂತ ತಿಳ್ಕೊಂಡು ಅವರನ್ನು ಆಶ್ರಯ ಮಾಡುವುದಿದೆಯಲ್ಲ ಅಭಿಂಧನ ಧನಂಜಯ ಅಪ್ ಇಂಧನ ಈ ಹೊಟ್ಟೆಲ್ಲೊಂದು ಅಂಗಿ ಅಗ್ನಿ ಇದೆ ಇಂಧನ ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತಾರೆ ಅಬ್ ಇಂಧನ ಅದ್ರ ನೀರು ಹಾಕಬೇಕು ಈ ಮೋಟ್ರ್ ಗಾಡಿಗೆ ಅದು ಆಕ್ಸಲ್ರೇಟ್ರ್ ಕೂಲ್ ಒಂದು ನೀರು ಅಂತ ಹಾಕ್ತಾರೆ ನೋಡಿ ಪದೇ ಪದೇ ಹಾಕ್ತಾರಲ್ಲ ಅದು ಕೂಲ್ ಅದು ಏನು ಹೇಳ್ತೀರ ಅದಕ್ಕೆ ರೇಡಿಯೇಟರ್ ಅವ್ರ ಗಾಡಿ ಓಡಿಸ್ತಾರೆ ಅದು ಹಾಕಿದ್ರೆ ಅದು ಘೋರ ನಿಂತು ಬಿಡುತ್ತೆ ಅದು ಇದು ಒಂದು ಶರೀರವು ಯಂತ್ರಪಾಪ ಅಭಿಂದನ ಧನಂಜಯ ಪ್ರಶಮದಂ ಧನಂ ದಂಧನಂ ಹಸಿವು ಎಂಬ ಈ ಅಗ್ನಿಯನ್ನು ಆರಿಸುವುದಕ್ಕೆ ಕಾಲ ಕಾಲಕ್ಕೆ ಹೊಟ್ಟೆಗೆ ಏನಾಕಬೇಕು ಎಂಥ ಮಹಾರಾಜರಾಗಲಿ ಕೂಲಿಯಾಗಲಿ ಭಿಕ್ಷುಕರಾಗಲಿ ಎರಡು ಹೊತ್ತು ಮೂರು ಹೊತ್ತು ಹೊಟ್ಟೆ ಪಾಡು ಅನ್ನೋದು ಇದ್ದೇ ಇದೆ ಎಷ್ಟು ತಿಂತೀರಿ ಸ್ವಾಮಿ ಲೋಕದಲ್ಲಿ ಎಪ್ಪತ್ತು ವಯಸ್ಸು ನನ್ನ ವಯಸ್ಸು ಅವ್ರಿಗೆ ಆ ವಯಸ್ಸಲ್ಲಿ ಎಷ್ಟು ತಿನ್ಬೋದು ಭಾಳ ಅಂದ್ರೆ ಒಂದು ಮುದ್ದೆ ಆಮೇಲೆ ಒಂದಿಷ್ಟು ಒಂದು ಹಿಡಿ ಅನ್ನ ನಾನು ಮುದ್ದೆಗಿದ್ದೆ ತಿಂತಾ ಇದ್ದೆ ಕಸರತ್ ಮಾಡೋರ್ಗೆ ಬರುತ್ತೆ ಹೊಲದಲ್ಲಿ ಉಳೋರಿಗೆ ಅದು ಐಶ್ವರ್ಯವಂತರು ಅಂತ ಇಷ್ಟು ದಪ್ಪದ ಅನ್ನ ಉಂಡೆ ಅಂತ ತಿನ್ನೋದಿಲ್ಲ ಅದು ಐಶ್ವರ್ಯವಂತರಾಗಿ ಸತ್ರು ಅಂತ ಅವ್ರ ಮಗ ಇಷ್ಟು ದಪ್ಪದ ಶ್ರಾದ್ದ ಬಿಂಡವನ್ನು ಹಾಕಿದರು ಕಾಗೆಗಳಿಗೂ ಪ್ರಯೋಜನವಾಗೋದಿಲ್ಲ ಅದು ಏ ನಮ್ಮಪ್ಪ ದೊಡ್ಡವರಾಗಿದ್ರು ನಾನು ದೊಡ್ಡ ಬಿಂಡವನ್ನು ಹಾಕ್ತೇನೆ ನೀವು ಹಾಕಿದ್ರೆ ಅವ್ರು ತಗೊಳ್ಳೋ ಹಾಗಿಲ್ಲ ಅದು ಅವಿಂದನ ಧನಂಜಯ ಪ್ರಶಮದಂ ಹೊಟ್ಟೆಯಲ್ಲಿ ಅಗ್ನಿ ಎಂಬ ಈ ಒಂದು ಬಡಬಾಗ್ನಿ ಏನಿದೆಯೋ ಅದನ್ನು ಆರಿಸುವುದಕ್ಕಾಗಿ ಪ್ರಶಮದಂ ಧನಂ ಹಣ ಬೇಕು ಹಣ ಬೇಕು ಅಂತ ಕೇಳ್ತೀರಾ ದಂಧನಂ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಅಂದರು ಧನಂ ದಂಧನಂ ಹಾಗಿದ್ರೆ ಹಣ ಬೇಡವೇನ್ರಿ ವೇದಾಂತ ದೇಶಕರು ನಿಮಗೆ ಧನಂಜಯ ವಿವರ್ಧನಂ ಧನಮುದೂಢಗೋವರ್ಧನಂ ಧನಂಜಯ ವಿವರ್ಧನಂ ಈ ಧನಂಜಯ ಅಂದ್ರೆ ಅಗ್ನಿ ಅಂತ ಒಂದರ್ಥ ಧನಂಜಯ ಅಂದ್ರೆ ಅರ್ಜುನ ಅಂತ ಒಂದರ್ಥ ಹೊಟ್ಟೆ ಅಗ್ನಿಯನ್ನು ಬೆಳೆಸುವಂತ ಧನ ನಮಗೆ ಬೇಡ ಅರ್ಜುನನೆಂಬ ಅಗ್ನಿಯನ್ನು ಬೆಳೆಸಿದನಲ್ಲ ಧನಂಜಯ ವಿವರ್ಧನಂ ಧನಂ ಉದೂಢ ಗೋವರ್ಧನಂ ಬೆಟ್ಟ ಇತ್ತಿದ್ನಲ್ಲ ಸುಸಾಧನಂ ಅಬಾಧನಂ ಸುಮನಸಂ ಸಮಾರಾಧನಂ ಈ ಧನ ಶಬ್ದ ಎಷ್ಟು ಪನ್ ಮಾಡಿದ್ದಾರೆ ನೋಡಿ ಆಚಾರ್ಯರು ಬಂಗಾರ ತಂತಿ ಎಳೆದ ಹಾಗೆ ಶಬ್ದಗಳು ಅವರು ಹೇಳ್ದಾಗ ಕೇಳ್ತವೆ ಸುಸಾಧನಂ ಕೃಷ್ಣನೆಂಬ ಹಣವನ್ನು ಸಂಪಾದನೆ ಮಾಡೋದು ಸುಲಭ ಈ ರೂಪಾಯಿ ನೋಟು ಸಂಪಾದನೆ ಮಾಡೋದು ಅಸಾಧನಂ ಎಷ್ಟು ಮಾಡಿದರೂ ಖರ್ಚಾಗಿ ಹೋಗುತ್ತೆ ಸುಸಾಧನಂ ಅಬಾಧನಂ ಸೈಡ್ ಎಫೆಕ್ಟ್ಸ್ ಇಲ್ಲ ಸಂಪಾದನೆ ಮಾಡಿದ ಮೇಲೆ ಬಾಧೆ ಮಾಡೋದಿಲ್ಲ ಸುಮನಸಂ ಸಮಾರಾಧನಂ ದೇವತೆಗಳಿಗೂ ತೃಪ್ತಿ ವಿದ್ವಾಂಸರಿಗೆ ತೃಪ್ತಿ ಒಳ್ಳೆ ಮನಸ್ಸಿರುವೆ ತೃಪ್ತಿ ಅದೇ ಕಷ್ಟ ಒಳ್ಳೆ ಮನಸ್ಸಿಲ್ವಲ್ಲ ನಮಗೆ ನಮಗೆ ಕೃಷ್ಣ ಬೇಡ ದುಡ್ಡೇ ಬೇಕು ಮಾಡಿ ಮಾಡಿ ಎಷ್ಟು ದೂರ ಹೋಗ್ತಿರೋ ಹೋಗಿ ಅರಬ್ಬಿ ಸಮುದ್ರ ಇದೆ ಬಂಗಾಳ ಕೊಲ್ಲಿ ಇದೆ ದೇವರು ನಿಮ್ಮ ಕಾಪಾಡಲಿ ಇದು ಇಂಥದ್ದು ಬೇಕಾದಷ್ಟು ಹೇಳ್ಬೋದು ಸರಸ್ವತಿ ನದಿಗೆ ಹೋಲಿಸ್ತಾರೆ ಐವತ್ತೆರಡನೇ ಶ್ಲೋಕ ಅಭಿಮುಖ ಭಾವ ಸಂಪದ ಅಭಿಸಂಭವಿನಾಂ ಭವಿನಾಂ क्वचिदुपलक्षिता क्वचिदभङ्गुरगूढगतिम् गतिः विमलरसावः वृषगिरीशदये भवति सपदि सरस्वतीव शमयति अघम् अप्रतिघम् ಅಭಿಮುಖಭಾವಸಂಪತ್ ಪ್ರತ್ಯಕ್ಷ ಭಾವೇ ಸಂಪತ್ತು ಈ ಈ ಸರಸ್ವತಿ ನದಿಗೆ ಗಂಗೆಗೆ ಹತ್ತು ಕೊಡಲಿಲ್ಲ ಅಲ್ಲ ಗಂಗೆ ಭಗವಂತನ ಪಾದಬೋದು ಆಯ್ತಲ್ಲ ಸರಸ್ವತಿ ಶ್ರೇಷ್ಠವೋ ಗಂಗೆ ಶ್ರೇಷ್ಠವೋ ಮಹಾರಾಯರ ಈ ಪ್ರಶ್ನೆ ಹಾಕಬೇಡಿಪ್ಪ ನನಗೆ ಉತ್ತರ ಹೇಳೋಕ್ಕಾಗೋದಿಲ್ಲ ಗಂಗೆ ಸಿಂಧು ಯಮುನೆ ಸರಸ್ವತಿ ಗೋ ಎಲ್ಲ ಶ್ರೇಷ್ಠವಾದದ್ದೇ ವ್ಯತ್ಯಾಸಗಳಿರ್ಬೋದು ಕಿತ್ತೆ ಹಣ್ಣು ಬಾಳೆಹಣ್ಣು ಹಣ್ಣು ವ್ಯತ್ಯಾಸ ಇದ್ದಾಗೆ ಆದರೆ ಸರಸ್ವತಿಯಲ್ಲಿ ಒಂದು ವ್ಯತ್ಯಾಸ ಉಂಟು ಅಭಿಮುಖ ಭಾವ ಸಂಪದ ಅವಿಸಂಭವಿನಾಂ ಭವಿನಾಂ ಅಭಿಸಂಭವಿನಾಂ ಭವಿನ ಆಶೆಪಟ್ಟು ಪಟ್ಟು ಪಟ್ಟು ಇಂಥ ಜನ್ಮ ಬೇಕು ಇಂಥ ಜನ್ಮ ಬೇಕು ಇಂಥ ಜನ್ಮ ಬೇಕು ಅಂತ ಹುಟ್ಟಿ ಹುಟ್ಟಿ ಯಾರು ಸಾಯ್ತಾರಿಯೋ ಅಭಿಮುಖ ಭಾವ ಸಂಪತ್ತು ಪ್ರತ್ಯಕ್ಷವೇ ಸರಸ್ವತಿ ಪ್ರತ್ಯಕ್ಷವಾದರೆ ಹಾಗೆ ಸಂಪತ್ತು ಅಂತ ತಿಳ್ಕೊಳ್ಳೋರು ಕೆಲವರುಂಟು ಕೆಲವು ಕಡೆ ಸ ಆದ ಸರಸ್ವತಿ ಪ್ರತ್ಯಕ್ಷವಾಗಿ ಕಾಣ್ತಾಳೆ ಕ್ವಚಿದುಪಲಕ್ಷಿತ ಕ್ವಚಿತ್ ಅಭಂಗುರ ಗೂಢಗತಿ ಕೆಲವು ಕಡೆ ಗುಪ್ತಗಾಮನಿಯಾಗಿರ್ತಾಳೆ ಸರಸ್ವತಿ ಆದರೆ ವಿಮಲ ರಸಾವಹ ವೃಷಗಿರೀಶ ದಯೇ ಭವತಿ ಪರಿಶುದ್ಧವಾದ ತೀರ್ಥ ಸರಸ್ವತಿ ಸಪದಿ ಸರಸ್ವತೀವ ಶಮಯತಿ ಅಘಂ ಅಪ್ರತಿಘಂ ಅಡೆತಡೆ ಇಲ್ಲದ ನಮ್ಮ ಪಾಪಗಳನ್ನು ನೀನು ಆ ಸರಸ್ವತಿ ನದಿಯಂತೆ ಉಪಶಮನ ಮಾಡೋಳಾಗಿದ್ದೀಯೇ ಬಯಸಿದವರಿಗೆ ಎದುರಾಗ್ತೀಯ ಬಯಸದೇ ಇದ್ದವ್ರಿಗೆ ಗುಪ್ತಗಾಮನಿಯಾಗ್ತೀಯ ಅಂದ್ಬಿಟ್ರು ಇಡೀ ನಮ್ಮ ಭಾರತ ದೇಶದಲ್ಲಿ ಸರಸ್ವತಿ ನದಿ ಒಂದೇ ಒಂದು ಕಡೆ ಮಾತ್ರ ನಿಮಗೆ ಕೊಂಚ ದೂರ ಪ್ರತ್ಯಕ್ಷವಾಗ್ತಾಳೆ ಬದರಿ ಕ್ಷೇತ್ರದಲ್ಲಿ ವಿಶಾಲ ಬದರಿ ಹತ್ತಿರದಲ್ಲಿ ವೇದವ್ಯಾಸರ ಗುಹೆ ಪಕ್ಕದಲ್ಲಿ ಅವರು ಭಾಗವತವನ್ನು ರಚನೆ ಮಾಡುವಾಗ ಸಾಕ್ಷಾತ್ ಸರಸ್ವತಿ ಪ್ರತ್ಯಕ್ಷಳಾದಳು ಅಂತ ಏನು ಹೇಳ್ತಾರೆಯೋ ಅಲ್ಲಿ ಮಾತ್ರ ಕಾಣ್ತಾಳೆ ಸರಸ್ವತಿ ಸ್ವಲ್ಪ ಕೆಳಗೆ ಇಳಿದು ಹೋಗಬೇಕು ಬಹಳಷ್ಟು ಒಂದು ಫರ್ಲಾಂಗ್ ಎರಡು ಫರ್ಲಾಂಗ್ ಇರ್ಬೋದು ಮೇಲಿಂದ ನೋಡಿದರೆ ಉದ್ದ ನನಗೆ ಗೊತ್ತಿಲ್ಲ ಆಮೇಲೆ ಗುಪ್ತಗಾಮಿನಿ ಸಮುದ್ರ ಸೇರಿಕೊಳ್ತಾಳೆ ನಮ್ಗೆ ಗೊತ್ತಾ ಎಲ್ಲಿ ಸೇರ್ತಾಳೆ ಗಂಗೆ ಯಮುನೆ ಸರಸ್ವತಿ ಮೂರು ಒಟ್ಟಿಗೆ ಸೇರ್ತಾಳೆ ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ದಯಾದೇವಿಯೇ ನೀನು ಕೆಲವು ಕಡೆ ಪ್ರಕಟವಾಗ್ತೀಯೇ ಇದು ಯಾತಕ್ಕೆ ಹೇಳಿದ್ರು ಅಂದರೆ ಒಂದು ದೊಡ್ಡ ವೇದಾಂತ ಪ್ರಶ್ನೆ ಭಗವಂತನ ದಯೆ ನೀವು ಹೇಳುವಷ್ಟು ದೊಡ್ಡದಾಗಿದ್ದರೆ ಆಚಾರ್ಯರೇ ಎಲ್ಲರಿಗೂ ಯಾತಕ್ಕೆ ದಯೆ ಇಳಿದು ಬರೋದಿಲ್ಲ ಅದಕ್ಕೆ ದಯೇನು ಸಿದ್ಧವಾಗಿದೆ ಸರಸ್ವತಿ ನಿಧಿ ನದಿ ಇದ್ದ ಹಾಗೆ